ಎಷ್ಟೆಷ್ಟೇ ತಿನ್ನಲಿ ಈ ಹೊಟ್ಟೆ ತುಂಬದು ಇದನ್ನಂತೂ ತುಂಬಿಸಲು ಬ್ರಹ್ಮನಿಂದಲ ಸಾಧ್ಯ ಇಡ್ಲಿ ದೋಸೆ ವಡೆಗಳ ಡಜನ್ ಗಟ್ಲೆ ತಿಂದೆನು ಕೇಸರಿ ಬಾತು ಖಾರ ಬಾತು ಪ್ಲೇಟ್ ಗಟ್ಲೆ ತಿಂದೆನು ಬಗೆ ಬಗೆಯ ಸಿಹಿ ತಿಂಡು ಬಗೆ ಬಗೆಯ ಸಿಹಿ ತಿಂಡಿ ಬಿಡುವಿಲ್ದೆ ತಿಂದೆನು ಹಣ್ಣು ಹಂಪಲೆಲ್ಲ ಕೆ ಗಟ್ಲೆ ತಿಂದೆನು ಬಗೆ ಬಗೆಯ ಸಿಹಿ ತಿಂಡಿ ಬಿಡುವಿಲ್ದ ತಿಂದೆನು ಹಣ್ಣು ಹಂಪಲೆಲ್ಲ ಕೆಜಿಗಟ್ಲೆ ತಿಂದೆನು ಆದ್ರೂ ನಾನು ಮಾಡುವುದೇನು ತುಂಬಲಿಲ್ಲ ಹೊಟ್ಟೆ ಇನ್ನು ತಿಂಬಲಿಲ್ಲ ಹೊಟ್ಟೆ ಇನ್ನು ಎಷ್ಟೆಷ್ಟೇ ತಿನ್ನಲಿ ಈ ಹೊಟ್ಟೆ ತುಂಬದು ಇದನ್ನಂತೂ ತುಂಬಿಸಲು ಬ್ರಹ್ಮನಿಂದಲ ಸಾಧ್ಯ ವರುಷಕ್ಕೆ ಬರುವುದು ಸಂಪಾದಿಸೋದೆಲ್ಲ ಈ ಹೊಟ್ಟೆಗಾಗಿಯೇ ಖರ್ಚು ಮಾಡೋದೆಲ್ಲ ಈ ಹೊಟ್ಟೆಗಾಗಿಯೇ ಸಂಪಾದಿಸೋದೆಲ್ಲ ಈ ಹೊಟ್ಟೆಗಾಗಿಯೇ ಖರ್ಚು ಮಾಡೋದೆಲ್ಲ ಈ ಹೊಟ್ಟೆಗಾಗಿಯೇ ಇದನ್ನು ಧ್ಯೇಯವಾಗಿಟ್ಟು ನಾ ಬದುಕಿರುವೆ ಕೊನೆ ಉಸಿರಿರೋ ತನಕ ಹೊಟ್ಟೆಯ ಧ್ಯಾನವೇ ನಮೋ ಉದರ ದೇವ ಪ್ರಭೋ ಉದರ ದೇವ ನೀನೇ ನಮ್ಮನ್ನೆಲ್ಲ ಕಾವ ನೀನೇ ನಮ್ಮನ್ನೆಲ್ಲ ಕಾವ